ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ವಿಷಯ ಪದಾರ್ಥಗಳಲ್ಲಿ ಇಂದ್ರಿಯಗಳಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ ಕೇವಲ ವಿಷಯ ಪದಾರ್ಥಗಳಲ್ಲಿ ಮಾತ್ರ ಅಲ್ಲ ಆ ವಿಷಯ ಪದಾರ್ಥಗಳಿಗೂ ಇಂದ್ರಿಯಗಳಿಗೂ ಸನ್ನಿಕರ್ಷ ಉಂಟು ಮಾಡುವಂಥದ್ದು ಆ ವಿಷಯ ಪದಾರ್ಥಗಳ ಭೋಗದಿಂದ ಜೀವನಿಗೆ ಆಗ್ತಕ್ಕಂಥ ಆನಂದ ಆ ಸಂದರ್ಭದಲ್ಲಿ ಮ ಜೀವ ಮಾಡ್ತಕ್ಕಂಥ ಚಿಂತನೆಗಳು ಮಾತು ಮಂತ್ರ ಇತ್ಯಾದಿ ಎಲ್ಲ ಹೀಗೆ ಆ ಎಲ್ಲ ಹಂತದಲ್ಲೂ ಕೂಡ ಭಗವಂತ ನಾನಾ ರೀತಿಯಾಗಿರ್ತಕ್ಕಂಥ ವಿಭೂತಿ ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ ಅಂಥೇಳಿ ತಿಳಿಸ್ಕೊಟ್ರು ಹಾಗಾದರೆ ಈ ಅಧ್ಯಾತ್ಮ ಯಜ್ಞದಲ್ಲಿ ಅದೇ ಶ್ರೇಷ್ಠ ಹದಿನಾಲ್ಕು ಲೋಕಗಳನ್ನು ನೋಡಿದರೆ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಇನ್ನೊಂದಿಲ್ಲ ಮಹಾಪೂಜೆ ಸದುಪಾಯ ಇದೇ ಸರಿಯಾದ ರೀತಿಯಾಗಿರ್ತಕ್ಕಂಥ ಉಪಾಯ ಹಾಗೆ ಆ ಅಧ್ಯಾತ್ಮ ಯಜ್ಞದ ಶ್ರೇಷ್ಠತೆಯನ್ನು ವರ್ಣನೆ ಮಾಡಿದರು ಬಾಹ್ಯ ಯಜ್ಞದಲ್ಲಿ ಒಂದು ಯಜ್ಞ ಅಂದ ತಕ್ಷಣ ಅಲ್ಲಿ ಅಗ್ನಿಕುಂಡ ನೋಡ್ತೀವಿ ಸಮಿತ್ತು ಆಮೇಲೆ ಹೊಗೆ ಹೀಗೆ ಬೇರೆ ಬೇರೆ ಎಲ್ಲವನ್ನು ನೋಡ್ತೀವಲ್ಲ ಈ ಆಧ್ಯಾತ್ಮ ಯಜ್ಞದಲ್ಲಿ ಅವುಗಳೆಲ್ಲ ಯಾವುದು ಯಾವ ರೀತಿಯಾಗಿ ಅಲ್ಲಿ ಹೋಮ ಅಥವಾ ಯಜ್ಞ ಅನ್ನೋದು ನಡೆಯುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಈ ಸಂದ ಪದ್ಯದಲ್ಲಿ ದಾಸರು ತಿಳಿಸ್ಕೊಡ್ತಾರೆ ಗೋಳಕವೇ ಕುಂಡಾಗ್ನಿಕರಣವು ಮೇಲೊದಗಿ ಭವಿಷ್ಯ ಸಮಿದೆಯು ಗಾಳಿಯತ್ನವು ಕಾಮಧೂಮವು ಸನ್ನಿಧಾನಾರ್ಚಿ ಮೇಳನವೇ ಪ್ರಜ್ವಾಲ ಕಿಡಿಗಳು ತೂಳಿದ ಆನಂದಗಳು ತತ್ತತ್ಕಾಲ ಮಾತುಗಳೆಲ್ಲ ಮಂತ್ರಾಧ್ಯಾತ್ಮ ಯಜ್ಞವಿದು ಗೋಳಕವೇ ಕುಂಡ ಯಜ್ಞ ಅಂದ ತಕ್ಷಣ ಹೋಮ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕುಂಡ ಯಾವುದು ಅಂತಾದರೆ ಇಂದ್ರಿಯ ಗೋಲಕಗಳು ಅಂತ ಏನು ಹೇಳಿದ್ವಲ್ಲ ಅದೇ ಕುಂಡ ಬಾಹ್ಯ ಯಜ್ಞದಲ್ಲಿ ಬೇರೆ ಬೇರೆ ಅಗ್ನಿಗಳನ್ನು ಬಳಸ್ತೀವಿ ಆಹವನೀಯ ಗಾರಸ್ಪತ್ಯ ದಾಕ್ಷಿಣಾಗ್ನಿ ನಾವಸತಿ ಸಭ್ಯಂಚಿತಿ ಹೇಳಿ ಈ ರೀತಿಯಾಗಿ ಇನ್ನು ಕೆಲವು ಯಜ್ಞಗಳಲ್ಲಿ ಪೌಂಡರೀಕ ಶ್ರಾವಣಕ ಅಂಥೇಳಿ ಒಟ್ಟು ಏಳು ರೀತಿಯಾಗಿರ್ತಕ್ಕಂಥ ಅಗ್ನಿಗಳನ್ನು ಹೇಳ್ತಾರೆ ಈ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಅಗ್ನಿಗಳ್ಯಾವುದು ಅಗ್ನಿಕುಂಡಗಳ್ಯಾವುದು ಅಂತ ಅಲ್ಲಿ ಐದು ಆಹವನೀಯ ಗಾರಸ್ಪತ್ಯ ದಾಕ್ಷಿಣಾಗ್ನಿ ನಾವಸತಿ ಸಭ್ಯಂಚಿತಿ ಪೌಂಡರೀಕ ಮತ್ತು ಶ್ರಾವಣಕ ಅಂಥೇಳಿ ಏಳು ರೀತಿಯಾಗಿರ್ತಕ್ಕಂಥ ಅಗ್ನಿಕುಂಡಗಳನ್ನು ಬಾಹ್ಯ ಯಜ್ಞದಲ್ಲಿ ಕಾಣ್ತೀವಿ ಹಾಗಾದರೆ ನಮ್ಮ ಶರೀರದಲ್ಲಿ ಅಧ್ಯಾತ್ಮ ಯಜ್ಞ ಅಂತ ಚಿಂತನೆ ಮಾಡಬೇಕು ಅಂತಾದರೆ ಇಲ್ಲಿ ಇರ್ತಕ್ಕಂತಹ ಅಗ್ನಿಕುಂಡಗಳು ಯಾವುದು ಅಂತಾದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ ಶ್ರವಣ ನಯನ ಘ್ರಾಣ ತ್ವಕ್ ರಸ ಅಂಥೇಳಿ ಅದರ ಜೊತೆಗೆ ಮನಸ್ಸು ಮತ್ತು ಬುದ್ಧಿ ಸೇರಿ ಏಳು ಇಂದ್ರಿಯಗಳಾಗ್ತಾ ಇದೆ ಆ ಏಳು ಇಂದ್ರಿಯ ಗೋಲಕಗಳೇನಿದೆಯಲ್ಲ ಅವುಗಳೇ ಅಗ್ನಿಕುಂಡ ಅಂತ ಇಲ್ಲಿ ಚಿಂತನೆ ಮಾಡಬೇಕು ಬಾಹ್ಯ ಯಜ್ಞ ಮಾಡುವಂಥ ಸಂದರ್ಭದಲ್ಲಿ ಯಜ್ಞ ಅನ್ನೋ ಹೆಸರಿನಿಂದ ಭಗವಂತ ಇರ್ತಾನೆ ಅದರಿಂದ ಅವನಿಗೆ ಅದು ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ ಅಂತ ಈ ಅಧ್ಯಾತ್ಮ ಯಜ್ಞದಲ್ಲೂ ಯಜ್ಞ ಅನ್ನೋ ರೂಪದಿಂದನೇ ಭಗವಂತ ಇರ್ತಾನೆ ಅದರಿಂದನೂ ಇದು ಕೂಡ ಯಜ್ಞ ಅಂತ ಯಜ್ಞಗಳಲ್ಲಿ ಭಗವಂತ ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದಾದಿಗಳನ್ನು ಹವಿಸನ್ನು ಅಗ್ನಿರೂಪನಾಗಿ ತಾನೇ ಭೋಗ ಮಾಡ್ತಾನೆ ಅವನು ಸ್ವರಮಣ ಆದ್ದರಿಂದ ಈ ಭಗವದ್ ರೂಪ ಯಜ್ಞ ಅಂತ ಕರೆಸ್ಕೊಳ್ಳೋದು ಭಗವಂತ ಸ್ವರಮಣನಾಗಿದ್ದು ಬಾಹ್ಯ ಯಜ್ಞದಲ್ಲಿ ಹೇಗೋ ಹಾಗೆ ನಮ್ಮ ವಿಷಯ ಪದಾರ್ಥಗಳ ಭೋಗದಲ್ಲೂ ಕೂಡ ಈ ಯಜ್ಞ ಕ್ರಿಯೆಯ ಒಂದು ಲೀಲೆಯನ್ನು ವೈಭವವನ್ನು ಭಗವಂತ ನಡೆಸ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಬಾಹ್ಯ ಯಜ್ಞ ಆದರೆ ಏನೋ ನಿಮಿತ್ತ ಮಾತ್ರದಿಂದ ಪವಮಾನ ಹೋಮವೋ ಮನ್ಯುಸೂಕ್ತ ಹೋಮವೋ ಈ ರೀತಿಯಾಗಿ ನಡೆಯುವಂಥದ್ದು ನಿಮಿತ್ತ ಮಾತ್ರದಿಂದ ಯಾವಾಗಲೋ ಒಂದು ಸಲ ಆದರೆ ಈ ಆಧ್ಯಾತ್ಮ ಯಜ್ಞ ಅನ್ನೋದು ಸದಾಕಾಲ ನಮಗೆ ತಿಳಿತಾ ಇರುತ್ತೆ ನಡೀತಾ ಇರುತ್ತೆ ಆದರೆ ಅದರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅದನ್ನು ತಿಳಿದ್ರೆ ಜ್ಞಾನಿಗಳ ಮೂಲಕ ಅದರ ರಹಸ್ಯವನ್ನು ತಿಳಿದು ಅನುಸಂಧಾನ ಮಾಡಿದರೆ ಮಹಾಫಲ ಅನ್ನೋದು ಸಿಲಿಯ ಸಿಗ್ತಾ ಇದೆ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿ ಶುಜುಫ್ವತಿ ಅಂತ ಗೀತೆಯಲ್ಲಿ ತಿಳಿಸ್ದಂಗೆ ಈ ನಮ್ಮ ಶರೀರದಲ್ಲಿ ಈ ಅಧ್ಯಾತ್ಮ ಯಜ್ಞ ಅನ್ನೋದು ಸದಾಕಾಲ ನಡೀತಕ್ಕಂಥದ್ದು ಆ ಇಂದ್ರಿಯ ಗೋಳಕಗಳಿಗೆ ವಿಷಯ ಪದಾರ್ಥಗಳನ್ನು ನಾನಾ ರೀತಿಯಾಗಿರ್ತಕ್ಕಂಥ ವಿಷಯ ಪದಾರ್ಥಗಳನ್ನು ಸದಾಕಾಲ ನಾವು ಸಮರ್ಪಣೆಯನ್ನು ಮಾಡ್ತಾನೆ ಇರ್ತೀವಿ ಒದಗಿಸ್ತಾನೆ ಇರ್ತೀವಿ ಕುಂಡದಲ್ಲಿ ಅಗ್ನಿ ದಗದಗನೆ ಉರಿದು ಕಿಡಿ ಹೆಂಗೆ ಹೊರಗೆ ಬರ್ತಾ ಇದೆಯೋ ಈ ಗೋಳಕಗಳಲ್ಲೂ ಕೂಡ ಆ ವಿಷಯ ಪದಾರ್ಥಗಳು ಸಿಕ್ಕಾಗ ಇಂದ್ರಿಯ ಗೋಲಕಗಳು ಕೂಡ ಸುಖದ ಕಿಡಿಗಳನ್ನು ಅಂದರೆ ಕಣ್ಣಿನಲ್ಲೇ ಆ ಆನಂದ ಸುಖ ಅನ್ನೋದು ಅಭಿವ್ಯಕ್ತಿ ಆಗ್ತಾ ಇರುತ್ತೆ ಆದ್ದರಿಂದ ಇಲ್ಲಿ ಗೋಳಕವೇ ಕುಂಡ ಅಗ್ನಿ ಕಾರಣವು ಯಾವುದು ಅಂದರೆ ಇಂದ್ರಿಯಗಳು ಅಂತ ಮೇಲೊದಗಿ ಬಹ ವಿಷಯಗಳೇ ಸಮಿದವು ಅಂತ ಅಗ್ನಿ ಕಾರಣ ಕಾರಣ ಅಂದರೆ ಸಾಧನ ಜ್ಞಾನ ಸಾಧನವಾಗಿರ್ತಕ್ಕಂಥ ಇಂದ್ರಿಯ ಅಗ್ನಿ ಸಮಿತನ್ನು ಸುಟ್ಟು ಬುಂಜಿಸುವಂತೆ ಇಂದ್ರಿಯ ವಿಷಯ ಪದಾರ್ಥಗಳನ್ನು ಸವಿದು ಭುಂಜನ ಮಾಡುತ್ತೆ ಆ ಕರಣ ಅನಿಸಿರೋ ಇಂದ್ರಿಯ ತಾನೇ ಭೋಗ ಮಾಡೋದಿಲ್ಲ ಅಲ್ಲಿ ಭಗವಂತ ಇದ್ದು ಆ ಭೋಗದ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡತಕ್ಕಂಥವನು ಭಗವಂತನೇ ಅಂತ ಹಿಂದಿನ ಪದ್ಯದಲ್ಲೂ ಕೂಡ ಅದನ್ನು ತಿಳ್ಕೊಂಡ್ವಿ ಅದಾಗಬೇಕು ಅಂತಾದರೆ ಮನಸ್ಸು ಮತ್ತು ಬುದ್ಧಿಯ ಕಾರ್ಯ ಹೀಗೆ ಭಗವಂತನೇ ಆ ವಿಷಯ ಪದಾರ್ಥಗಳ ಇಂದ್ರಿಯಕ್ಕೂ ವಿಷಯ ಪದಾರ್ಥಕ್ಕೂ ಸನ್ನಿಕರ್ಷವನ್ನು ಉಂಟು ಮಾಡಿ ಆ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪ ಇಂದ್ರಿಯಗಳಲ್ಲಿರ್ತಕ್ಕಂಥ ಭಗವದ್ ರೂಪ ಆ ಎರಡೂ ಭಗವದ್ ರೂಪಗಳಿಂದ ಚಿಂತನೆ ಮಾಡಿದವನಿಗೆ ಸುಖ ಆಗುವಂಗೆ ಅನುಗ್ರಹ ಮಾಡ್ತಕ್ಕಂಥವನು ಭಗವಂತ ಈ ಯಜ್ಞದಲ್ಲಿ ಸಮಿತು ಬೇಕಲ್ಲ ಅಗ್ನಿಕುಂಡ ಆಯಿತು ಅಗ್ನಿ ಆಯಿತು ಈಗ ಸಮಿತು ಬೇಕಲ್ಲ ಹೋಮ ಮಾಡಲಿಕ್ಕೆ ಅಂತ ಕೇಳಿದ್ರೆ ಮೇಲೊದಗಿ ಬಹ ವಿಷಯ ಸಮಿದವು ಅಂತ ಮೇಲಿಂದ ಮೇಲೆ ನಾನಾ ರೀತಿಯಾಗಿರ್ತಕ್ಕಂಥ ವಿಷಯ ಪದಾರ್ಥಗಳ ಭೋಗ ಏನು ನಡೀತಾ ಇದೆ ಅದನ್ನೇ ಸಮಿತು ಅಂತ ಈ ಅಧ್ಯಾತ್ಮ ಯಜ್ಞದಲ್ಲಿ ಅನುಸಂಧಾನ ಮಾಡಬೇಕು ಅಪ್ರಿಯವಾಗಿರ್ತಕ್ಕಂಥ ಶಬ್ದ ಮೊದಲಾಗಿರ್ತಕ್ಕಂಥ ವಿಷಯಗಳು ನಾವು ಪ್ರಯತ್ನ ಮಾಡದೇ ಇದ್ದರೂ ಬೇಡ ಬೇಡ ಅಂತ ಅದು ತಾನಾಗಿ ಹೇಗೆ ಬರುತ್ತೋ ಅದೇ ರೀತಿಯಾಗಿ ಪ್ರಿಯವಾಗಿರ್ತಕ್ಕಂಥ ವಿಷಯ ಪದಾರ್ಥಗಳು ಕೂಡ ತಾನೇ ತಾನಾಗಿ ಒದಗಿ ಬರುತ್ತೆ ಪ್ರಿಯವಾದ ವಿಷಯ ಪದಾರ್ಥಗಳು ಬೇಕು ಅಂತ ನಾವು ಅದಕ್ಕೆ ನಾನಾ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಸಾಲದು ಶಾಸ್ತ್ರದಲ್ಲಿ ನಿಷಿದ್ಧ ಅಲ್ಲದೆ ಇರತಕ್ಕಂಥ ಪ್ರಿಯವಾಗಿರ್ತಕ್ಕಂಥ ವಿಷಯಗಳನ್ನೇ ಸಂಪಾದನೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಉದಾಹರಣೆಗೆ ಕಿವಿ ಇದೆ ಈ ಕಿವಿ ಕೆಲಸ ಏನು ದಿಗ್ದೇವತೆಗಳು ನಮಗೆ ಕೇಳಿಸುವ ಕಾರ್ಯವನ್ನು ಮಾಡ್ತಾರೆ ಜೀವ ಏನು ಪ್ರಯತ್ನ ಮಾಡಬೇಕು ಅಂತಾದರೆ ಕಿವಿ ಇರೋದೇ ಭಗವಂತನ ಕಥಾ ಶ್ರವಣ ಮಾಡಲಿಕ್ಕೆ ಕರ್ಣಕ್ಕೆ ಭೂಷಣವು ಭಗವಂತನ ಕಥಾಶ್ರವಣ ಅಂತ ಅದನ್ನು ಬಿಟ್ಟು ಬೇಕಾದಷ್ಟು ವಜ್ರದ ಒಲೆಗಳನ್ನೇ ಹಾಕ್ಕೊಂಡಿದ್ದೀವಿ ಅಂತಾದರೆ ಅದು ನಿಜವಾದ ಭೂಷಣ ಅಲ್ಲ ಇಲ್ಲ ಅಂದರೆ ಕಿವಿ ಇಲಿಯ ಬಿಲ ಇದ್ದಂತೆ ಅಂತ ಅಲ್ಲಿ ಭಗವಂತ ವಿಷಯಕವಾಗಿರ್ತಕ್ಕಂಥ ಸಾಧನೆ ನಡೀಲಿಲ್ಲ ಅಂತಾದರೆ ಇಲಿ ಬಿಲ ಹೆಂಗೋ ಹಾಗೆ ಅಂತ ಕಿವಿ ಇಲ್ಲ ಅಂತಾದರೆ ಭಗವಂತನ ಕಥಾ ವಿಷಯದಲ್ಲಿ ಶ್ರವಣದಲ್ಲಿ ಅದು ಪರ್ಯವಸಾನ ಆಯಿತು ಅಂತಾದರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಸ್ವಮಿತ್ತನ್ನು ಆ ಇಂದ್ರಿಯದ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡದಂತೆ ಹೀಗೆ ಜೀವ ಅದಕ್ಕೆ ಶಾಸ್ತ್ರದಲ್ಲಿ ವಿಹಿತವಾಗಿರ್ತಕ್ಕಂಥ ಏನು ಹೇಳಿ ಪದಾರ್ಥಗಳ ಭೋಗದ ಬಗ್ಗೆ ತಿಳಿಸ್ಕೊಟ್ಟಿದೆಯೋ ಹಾಗೆ ಕಣ್ಣಿನಿಂದ ನೋಡಬಾರದ್ದನ್ನು ನೋಡ್ಲಿಕ್ಕೆ ಬರ್ತಾ ಇದೆ ನೋಡಬೇಕಾದ್ದನ್ನು ನೋಡ್ಲಿಕ್ಕೆ ಬರ್ತಾ ಇದೆ ಆದರೆ ಜೀವ ಪ್ರಯತ್ನ ಮಾಡಬೇಕು ಅವನಿಗೆ ಜ್ಞಾನ ಇಚ್ಛ ಪ್ರಯತ್ನ ಭಗವಂತ ಅಲ್ಲ ಅದರಿಂದ ಭಗವಂತನ ಭಗವದ್ ಭಕ್ತರ ರೂಪದರ್ಶನ ಇತ್ಯಾದಿಯನ್ನು ಮಾಡಿ ಇಂಥ ಉತ್ಕೃಷ್ಟವಾದ ಇಂದ್ರಿಯ ಕೊಟ್ಟು ಅಲ್ಲಿದ್ದು ನನಗೆ ರೂಪದರ್ಶನದ ಜ್ಞಾನ ಕೊಟ್ಟವನು ನೀನೇ ಅಂತ ಈ ರೀತಿಯಾಗಿ ಮತ್ತೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅದಕ್ಕಾಗಿ ಜೀವ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ ಅಲ್ಲ ಆ ವಿಷಯ ಪದಾರ್ಥ ನಮಗೆ ಮಾತ್ರ ಪ್ರೀತ್ಯಾಸ್ಪದವಾಗಿದ್ದರೆ ಸಾಲದು ಈಗ ಜೀವ ಜೀವರಲ್ಲೇ ನನಗೆ ಇಷ್ಟ ಆಗಿದ್ದು ನಿಮಗೆ ಇಷ್ಟ ಆಗದೇ ಇರ್ಬೋದು ನಿಮಗೆ ಇಷ್ಟ ಆಗಿದ್ದು ನನಗೆ ಪ್ರಿಯ ಅಂತ ಅನ್ನಿಸದೇ ಇರ್ಬೋದು ಆದ್ದರಿಂದ ಆ ವಿಷಯ ಪದಾರ್ಥಗಳ ಭೋಗ ನನಗೆ ಮಾತ್ರ ಪ್ರಿಯವಾದ್ದು ಅಂತ ಅಥವಾ ಇಷ್ಟವಾದ್ದು ಅಂತ ಆದರೆ ಸಾಲದು ನನ್ನೊಳಗಿರೋ ಭಗವಂತನಿಗೂ ಪ್ರೀತಿಯಾಗುವಂಥ ಪದಾರ್ಥಗಳ ಭೋಗ ಆ ಜೀವನಿಂದ ನಡೀಬೇಕು ಅದಕ್ಕಾಗಿ ಜೀವ ಪ್ರಯತ್ನವನ್ನು ಮಾಡಬೇಕು ಯಾಕಂದರೆ ಅಧೀನ ಕರ್ತೃತ್ವ ಇರೋದರಿಂದ ಜ್ಞಾನ ಗೊತ್ತಿದೆ ಇಚ್ಛೆ ಗೊತ್ತಿದೆ ಪ್ರಯತ್ನ ಇದೆ ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಅದು ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಅನುಸಂಧಾನ ಮಾಡಿದ್ರೆ ಆಗ ಈ ಅಧ್ಯಾತ್ಮ ಯಜ್ಞದಿಂದ ಅವನು ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲಿ ಸಮಿದೆಗಳು ಅಂತ ಸಮಿತು ಅಂತಾದರೆ ಮೇಲೆ ಒದಗಿ ಬರ್ತಕ್ಕಂಥ ವಿಷಯಗಳು ಅಂತ ಹೊರಗೆ ಬಾಹ್ಯ ಯಜ್ಞದಲ್ಲಿ ಸಮಿತನ್ನು ತರಬೇಕಾದರೂ ಕೂಡ ಶಾಸ್ತ್ರ ನಮಗೆ ನಾನಾ ರೀತಿಯಾಗಿರ್ತಕ್ಕಂಥ ಕಟ್ಟುಪಾಡುಗಳನ್ನು ವಿಧಿಸುತ್ತೆ ಸಮಿತು ಅಂತಂದ ತಕ್ಷಣ ಕೈಗೆ ಸಿಗ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ವೃಕ್ಷದ ಮರದ ಟೊಂಗೆಗಳು ಅಂಥದ್ದು ಇಂಥದ್ದು ಎಲ್ಲನೂ ತಂದು ಸಮೀತು ಅಂತ ಹಾಕೋಕ್ಕೆ ಬರಲ್ಲ ಹಂಗಾರೆ ಸಮೀತು ಅಂತಾದರೆ ಯಾವುದು ಹೋಮದಲ್ಲಿ ಉಪಯೋಗ ಮಾಡುವಂಥದ್ದು ಅಂದರೆ ಪಲಾಶ ಅಶ್ವತ್ಥ ಮುಂತಾಗಿರ್ತಕ್ಕಂಥ ಪವಿತ್ರ ವೃಕ್ಷದ ಕಡ್ಡಿಗಳೇ ಆಗಿರಬೇಕದು ಮತ್ತು ಎಷ್ಟೆಷ್ಟೋ ದೊಡ್ಡದನ್ನು ತೊಗೊಂಬಂದು ಒಂದು ಹರೆ ಅಥವಾ ಒಂದು ಸಲ ಹಾಕಿಬಿಟ್ಟು ನಾವು ಹೋಮ ಮಾಡ್ತೀವಿ ಈ ರೀತಿ ಇಲ್ಲ ಹನ್ನೆರಡು ಅಂಗುಲ ಉದ್ದ ಇರಬೇಕು ಅದು ಹಸಿಯಾಗಿ ಇರಬೇಕು ಹೆಚ್ಚು ದಪ್ಪ ಅಥವಾ ಹೆಚ್ಚು ತೆಳ್ಳಗೆ ಇರಬಾರ್ದು ಅಂತ ಅದಕ್ಕೆಲ್ಲ ನಿಯಮವನ್ನು ಹೇಳತ್ತೆ ಅಷ್ಟೇ ಅಲ್ಲ ಅದು ಹಳೆದಾಗಿರಬಾರ್ದು ಆಮೇಲೆ ದಾರಿಯಲ್ಲಿ ಮಹಾಪಥ ಎಲ್ಲ ಓಡಾಡ ಜಾಗದಲ್ಲಿ ಹತ್ತು ಜನ ಅದನ್ನು ಪಾದದಿಂದ ಮೆಟ್ಟಿ ತುಳಿದಿರ್ತಾರಲ್ಲ ಅಂತಹ ರಾಜಮಾರ್ಗದಲ್ಲಿ ಬಿದ್ದಿದ್ದಾಗಿರಬಾರ್ದು ಸ್ಮಶಾನದಲ್ಲಿ ಪಕ್ಷಿಗಳು ಹಾವುಗಳು ವಾಸ ಮಾಡುವಂಥ ಸ್ಥಳದಿಂದ ಸಂಗ್ರಹ ಮಾಡಿದ್ದಾಗಿರಬಾರ್ದು ಕ್ರೂರ ದೈವಗಳ ಸ್ಥಾನ ಅಂಥಲ್ಲಿ ಇರ್ತಕ್ಕಂಥ ಅಶ್ವತ್ಥ ವೃಕ್ಷ ಮೊದಲಾಗಿರ್ತಕ್ಕಂಥ ವೃಕ್ಷಗಳ ಸಮಿತನ್ನು ಸರ್ವತಾ ತರಬಾರ್ದು ರೋಗಿಗಳು ತರಲೇಬಾರ್ದು ಸಮಿತನ್ನು ಸಂಗ್ರಹ ಮಾಡಬಾರ್ದು ಅವ್ರು ತಂದರೆ ರೋಗ ಫಲ ಬರ್ತಾ ಇದೆ ಅಶುಚಿಯಾಗಿರುವವರು ತಂದರೆ ಅನಾವೃಷ್ಟಿ ಭಯ ಬರುತ್ತೆ ಅದರಿಂದ ಸಮಿತನ್ನು ಸಂಗ್ರಹ ಮಾಡಬೇಕು ಅಂತಂದರೆ ಶುದ್ಧವಾಗಿ ಹೋಗಿ ಅದನ್ನು ಸಂಗ್ರಹ ಮಾಡ್ಕೊಂಡು ಬರಬೇಕು ಕಳ್ಳ ಕಾಕರು ದರೋಡೆಕೋರರು ತಗೊಂಡು ಬಂದರೆ ಅದನ್ನು ನಾವು ಸ್ವೀಕಾರ ಮಾಡಿ ಹೋಮ ಮಾಡಿದ್ವಿ ಅಂತ ಆದರೆ ದುರ್ಭಿಕ್ಷೆಗೆ ಕಾರಣ ಆಗುತ್ತೆ ಸುಭಿಕ್ಷೆಗೆ ಸರ್ವತ ಕಾರಣ ಆಗೋದಿಲ್ಲ ಇನ್ನು ಆ ಸಮಿತಿ ಇಷ್ಟಿಷ್ಟೇ ಉದ್ದ ಇರಬೇಕು ಅಂತ ನಿಯಮ ಇರುತ್ತೆ ಹೆಚ್ಚೆಚ್ಚು ಉದ್ದ ಇದ್ದರೆ ಅದರಿಂದ ಮರಣ ಭಯ ಅನ್ನೋದಾಗತ್ತೆ ಒಣಗಿ ತುಂಬ ಒಣಗಿ ಹೋಗಿದ್ರೆ ಸ್ವಲ್ಪನೂ ಹಸಿ ಅಂಶನ ಇಲ್ಲದೆ ಒಣಗಿ ಹೋಗಿದ್ರೆ ದಾರಿದ್ರ್ಯ ಅನ್ನೋದಾಗತ್ತೆ ಆ ರೀತಿ ಇರಬಾರ್ದು ಕ್ರಿಮಿಗಳು ತಿಂದಿದ್ರೆ ಇಷ್ಟ ನಾಶ ಅನ್ನೋದಾಗತ್ತೆ ಅನಿಷ್ಟ ಪ್ರಾಪ್ತಿ ಅನ್ನೋದಾಗತ್ತೆ ಇನ್ನು ಮುಳ್ಳುಗಳಿರುವಂಥ ಯಾವ್ಯಾವುದೋ ಜಾಲಿ ಮರದ ಕಟ್ಟಿಗೆ ಅಂಥದ್ದನ್ನೆಲ್ಲ ತೊಗೊಂಬಂದು ಸಮಿತು ಅಂತ ಹಾಕಿದ್ರೆ ಊರಿಗೆ ವಿಪತ್ತು ಅನ್ನೋದಾಗತ್ತೆ ಟೊಳ್ಳಾಗಿದ್ದರೆ ಎಲ್ಲ ಒಳಗೆ ಹುಳ ತಿಂದುಬಿಟ್ಟಿರುತ್ತೆ ಮೇಲೆ ನೋಡ್ಲಿಕ್ಕೆ ಚೆನ್ನಾಗೇ ಇರುತ್ತೆ ಅಂಥ ಸಮಿತನ್ನು ತಂದು ಹೋಮ ಮಾಡಿದ್ರೆ ಸ್ವಾಮಿತ್ವ ಅನ್ನೋದು ನಾಶ ಆಗತ್ತೆ ತೊಗಟೆ ಕಿತ್ತು ಹೋಗಿದ್ದರೆ ಮೇಲಿನ ಆ ತೊಗಟೆ ಅಂತ ಏನು ಹೇಳ್ತೀವಿ ಸಿಪ್ಪೆ ಅದು ಕಿತ್ತು ಹೋಗಿರುವಂಥ ಅನ್ನೋ ತಂದರೆ ದೌರ್ಬಲ್ಯ ಉಂಟಾಗತ್ತೆ ಆ ಸಮಿತನ್ನು ಇರುವೆಗಳೇನಾರು ತಿಂದು ಅದನ್ನು ತೊಗೊಂಡು ಬಂದು ನಾವು ಹೋಮ ಮಾಡಿದ್ವಿ ಅಂತಾದರೆ ಚರ್ಮದೋಷಕ್ಕೆ ಕಾರಣ ಆಗತ್ತೆ ಹೀಗೆ ಹಲವಾರು ನಿಬಂಧನೆಗಳನ್ನು ಶಾಸ್ತ್ರ ಬಾಹ್ಯ ಯಜ್ಞದಲ್ಲಿ ಸಮಿತು ಸಂಗ್ರಹ ಮಾಡಬೇಕಾದ್ರೆ ಯಾವ ರೀತಿಯಾಗಿ ವಿಧಿಸತ್ತೋ ಅದೇ ರೀತಿಯಾಗಿ ನಾವು ಮಾಡ್ತಕ್ಕಂಥ ವಿಷಯ ಪದಾರ್ಥಗಳು ಕೂಡ ಸಾತ್ವಿಕವಾಗಿರಬೇಕು ವಿಹಿತವಾದದ್ದೇ ಆಗಿರಬೇಕು ತಾಮಸ ರಾಜಸ ಸರ್ವತ ಆಗಿರಬಾರ್ದು ಆದ್ದರಿಂದ ಸಾತ್ವಿಕವಾಗಿರ್ತಕ್ಕಂಥ ವಿಷಯ ಪದಾರ್ಥಗಳೇ ಯಜ್ಞಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಮೇಲೊದಗಿ ಬಹ ವಿಷಯ ಸಮಿದವು ಅಂತಂದರೆ ಎಲ್ಲ ವಿಷಯಗಳು ಅಂತಲ್ಲ ಸಾತ್ವಿಕ ವಿಷಯಗಳೇನಿದೆಯಲ್ಲ ಅದನ್ನು ಮಾತ್ರ ಸಮಿತು ಅಂತ ಅರ್ಪಣೆ ಮಾಡಬೇಕೆ ಹೊರತು ರಾಜಸ ತಾಮಸ ಸಮಿತಿಗಳು ವಿಷಯಗಳು ಸರ್ವಥ ಅಲ್ಲ ಇನ್ನು ಸಮಿತನ್ನು ಹಾಕಿದ ಮೇಲೆ ಚೆನ್ನಾಗಿ ಅದು ಉರಿಬೇಕು ಅಂತಾದರೆ ಗಾಳಿ ಬೇಕು ಅಂದರೆ ಇಲ್ಲಿ ಅಧ್ಯಾತ್ಮ ಯಜ್ಞದಲ್ಲಿ ಗಾಳಿ ಯಾವುದು ಅಂತಾದರೆ ಗಾಳಿ ಯತ್ನವು ಅಂತ ವಿಷಯಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರ್ತಾ ಇದ್ದರೆ ಅದನ್ನು ಹಾಗೆ ಅರ್ಪಣೆ ಮಾಡಿದರೆ ಅದು ಯಜ್ಞ ಅಂತ ಆಗಲ್ಲ ಆದ್ದರಿಂದ ನಿಷಿದ್ಧ ಅಲ್ಲದೇ ಇರತಕ್ಕಂಥ ಪ್ರಿಯವಾಗಿರ್ತಕ್ಕಂಥ ಈಗ ನಿಷಿದ್ಧ ಅಲ್ಲ ಸರಿ ಆದರೆ ನಂಗೆ ನಮಗೇನು ಅದರಲ್ಲಿ ಪ್ರಿಯತ್ವ ಅನ್ನೋದು ಕಂಡಿಲ್ಲ ಅದು ಅದ್ರ ಬಗ್ಗೆ ಇಷ್ಟ ಇಲ್ಲ ಅಂತ ಆದರೆ ಆ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಸಮೀತು ಅಂತ ಅರ್ಪಣೆ ಮಾಡೋದಲ್ಲ ಅದು ನಿಷಿದ್ಧನೂ ಆಗಿರಬಾರ್ದು ಅಂದರೆ ಭೀತ ಆಗಿರಬೇಕು ಪ್ರಿಯವಾಗಿರಬೇಕು ಅಂತಹ ಪದಾರ್ಥಗಳನ್ನೇ ಸಮಿತ್ತು ಅಂತ ಈ ರೀತಿಯಾಗಿ ಆಧ್ಯಾತ್ಮ ಯಜ್ಞದಲ್ಲಿ ಅರ್ಪಣೆ ಮಾಡಬೇಕು ಹೀಗೆ ಧರ್ಮಶಾಸ್ತ್ರದಲ್ಲಿ ತಿಳಿಸಿದಂತೆ ಸಾತ್ವಿಕವಾಗಿರ್ತಕ್ಕಂಥ ವಿಷಯಗಳನ್ನೇ ಸಂಪಾದನೆ ಮಾಡಬೇಕು ಅವುಗಳು ನ್ಯಾಯಾರ್ಜಿತವಾಗಿರಬೇಕು ಪ್ರಾಮಾಣಿಕತನದಿಂದ ತಂದಿದ್ದಾಗಿರಬೇಕು ಅದನ್ನು ದರೋಡೆ ಮಾಡೋ ಹೊಡೆದೋ ಇನ್ನೊಬ್ರಿಗೆ ಟೋಪಿ ಹಾಕಿ ತಂದಿರತಕ್ಕಂಥ ಪದಾರ್ಥಗಳಿಂದ ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಸರ್ವತಾ ಪುಣ್ಯ ಅನ್ನೋದು ಬರಲ್ಲ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಮಾತ್ರ ನಮಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಕೆ ಸಾಧ್ಯ ಹಾಗೆ ಮಾಡಿದಾಗ ನಾವು ಮಾಡ್ತಕ್ಕಂಥ ಪ್ರಯತ್ನ ಇಂದ್ರಿಯಗಳ ಆರೋಗ್ಯಕ್ಕೆ ನಮಗೆ ಅನುಕೂಲಪ್ರದವಾಗ್ತವೆ ಇನ್ನೂ ಹೆಚ್ಚಿನ ಸಾಧನೆಗೆ ಕಾರಣ ಆಗುತ್ತೆ ಇಂದ್ರಿಯಗಳು ಆವಾಗ ಬಲಿಷ್ಠವಾಗ್ತವೆ ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕಾಗತ್ತೆ ಒಳ್ಳೆಯ ಗಾಳಿ ಬೆಂಕಿಗೆ ಹೇಗೋ ಹಾಗೆ ನಮಗೂ ಕೂಡ ಸಾತ್ವಿಕ ಆಹಾರ ವಿಹಾರ ಎಲ್ಲ ಶರೀರ ಇಂದ್ರಿಯಗಳಿಗೆ ಬಲ ನೀಡ್ತಕ್ಕಂಥದ್ದು ಈ ಯಾಗಕ್ಕೆ ಯಾಗಾಗ್ನಿಗೆ ಗಾಳಿ ಅದನ್ನು ಬಾಯಿಯಿಂದ ಊದಬಾರ್ದು ಅಂತ ನಿಯಮ ಹಂಗಂತೇಳಿ ಬೀಸಣಿಕೆ ಫ್ಯಾನ್ ಇದನ್ನು ಉಪಯೋಗ ಮಾಡಬಾರ್ದ ಮಾಡ್ಬೋದ ಅಂತ ಕೇಳಿದ್ರೆ ಅದು ನಿಷಿದ್ಧ ಊದಗೊಳುವೆಯಿಂದನೇ ಅದನ್ನು ಊದಬೇಕೇ ಹೊರತು ಅನ್ಯ ಮಾರ್ಗ ಇಲ್ಲ ಹಾಗೆ ನಮ್ಮ ಪ್ರಯತ್ನವೂ ಕೂಡ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಇರಬೇಕೇ ಹೊರತು ಒಟ್ಟು ಇದನ್ನು ಮಾಡಬೇಕು ಅಂತಾದ್ಮೇಲೆ ಹೇಗೂ ಮಾಡಿದರೆ ಸಹಿ ಅಂತ ಮಾತಾಡ್ತೀವಲ್ಲ ಆ ರೀತಿಯಾಗಿ ಸರ್ವತ ಆಗಬಾರ್ದು ಹೀಗೆ ಮಾಡಿದಾಗ ಮಾತ್ರ ಆಧ್ಯಾತ್ಮ ಯಜ್ಞದ ಪೂರ್ಣ ಫಲವನ್ನು ಹೊಂದಲಿಕ್ಕೆ ಸಾಧ್ಯ ಊದಗೊಳವೆಯಿಂದ ಊದಿದ್ವಿ ಎಲ್ಲ ಆಯಿತು ಹೋಮ ನಡೀತಾ ಇದೆ ಅಂತ ಆದಮೇಲೆ ಅಲ್ಲಿ ಧೂಮ ಹೊಗೆ ಇರಲಿಕ್ಕೆ ಬೇಕಲ್ಲ ಅಂತ ಕೇಳಿದರೆ ಕಾಮ ಕಾಮ ಓನ್ ಕಾಮ ಅಂದರೆ ವಿಷಯ ಪದಾರ್ಥಗಳ ಅಭಿಲಾಷೆ ಸದ್ವಿಷಯಗಳಲ್ಲಿ ಕಾಮ ಅಥವಾ ಇಚ್ಛೆ ಬಯಕೆ ಬಂದರೆ ಅದು ಸರಿಯಾದ್ದು ಮಾರ್ಗ ಇಂದ್ರಿಯಗಳಿಗೆ ವಿಷಯ ಪದಾರ್ಥ ಬೇಕು ಅಂತ ಅನ್ನಿಸ್ತಿರಬೇಕು ಅದಿಲ್ಲದೆ ಉಂಡರೆ ಇನ್ನೇನು ಒಂದು ತುತ್ತು ಹಾಕ್ಕೊಂಡು ಉಂಡ್ರೆ ವಾಕರ್ಕೆ ಬರುತ್ತೆ ಅನ್ನೋದಿದ್ದರೆ ಅದು ಆ ಊಟ ನಮಗೆ ಯಜ್ಞ ಅಂತ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾಲಿಗೆಗೆ ರುಚಿಕರವಾಗಿರ್ತಕ್ಕಂಥ ಅನ್ನವನ್ನು ಬಯಸೋದೇ ಅದರ ಆರೋಗ್ಯ ಸಾಮರ್ಥ್ಯಗಳ ಚಿಹ್ನೆ ಅಂತ ಅದೇ ರೀತಿಯಾಗಿ ಅರಣ್ಯಮತನದಿಂದ ಹುಟ್ಟಿರ್ತಕ್ಕಂಥ ಯಾಗಾಗ್ನಿ ಕೂಡ ಮೊದಲಿಗೆ ಹೊಗೆ ಆಡ್ತಾ ಇದ್ದರೆ ಅದು ಸಮಿತವನ್ನು ಬಯಸ್ತಾ ಇದೆ ಅಂತ ಸೂಚನೆ ಆದ್ದರಿಂದ ಇನ್ನಿಷ್ಟು ಸಮಿತನ್ನು ಬಾಹ್ಯ ಯಜ್ಞದಲ್ಲಿ ಹೇಗೆ ಅರ್ಪಣೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಕಾಮ ಅಂದರೆ ಸದ್ವಿಷಯಗಳಲ್ಲಿ ಅಪೇಕ್ಷೆ ಪರಮಾತ್ಮನ ಕಥಾಶ್ರವಣ ಭಾಗವತಾದಿಗಳನ್ನು ಕೇಳಿದ್ವಿ ಇನ್ನೂ ಹೆಚ್ಚಾಗಿ ಭಗವಂತನ ಕಥಾಶ್ರವಣವನ್ನು ಮಾಡಬೇಕು ಅಂತ ಆ ಇಂದ್ರಿಯಗಳು ಬಯಸಬೇಕು ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ನಡೀಬೇಕು ಅಗ್ನಿಯ ಜ್ವಾಲೆ ಯಾವುದು ಅಂದರೆ ಸನ್ನಿಧಾನವೇ ಅರ್ಚಿ ಅರ್ಚಿ ಅಂದರೆ ಬೆಂಕಿ ಕಣ್ಣಿಗೆ ಕಾಣುವಂಥದ್ದು ಹೊಳೆಯುವಂಥದ್ದು ಒಂದು ಅರಣಿ ಮಥನ ಮಾಡಿದಾಗ ಮೊದಲಿಗೆ ಹೊಗೆ ಬರುತ್ತೆ ಆಮೇಲೆ ಸಣ್ಣಕ್ಕೆ ಬೆಂಕಿ ಕಿಡಿ ಕಾಣಿಸ್ಕೊಳ್ಳುತ್ತೆ ಅದೇ ಅರ್ಚಿ ಅಂತ ತಕ್ಷಣ ಅದಕ್ಕೆ ಸಂವಿತ್ತನ್ನು ಹಾಕಬೇಕು ಆಗ ಅದು ಜ್ವಲನ ಆಗಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ವಿಷಯ ಪದಾರ್ಥ ಸಮೀಪದಲ್ಲಿರೋದು ಗಮನಕ್ಕೆ ಬಂದಾಗ ಇಂದ್ರಿಯಗಳು ಹೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಇಂದ್ರಿಯಗಳಲ್ಲಿ ಆಸಕ್ತಿ ಉಂಟಾಗತ್ತೆ ಉದಾಹರಣೆಗೆ ಒಳ್ಳೆ ರುಚಿಕರವಾಗಿರ್ತಕ್ಕಂಥ ಮೈಸೂರು ಪಾಕ್ ಪ್ರತ್ಯಕ್ಷ ಕಂಡಿಲ್ಲ ಒಳ್ಳೆ ಘಮಘಮ ಮೈಸೂರು ಪಾಕಿನ ವಾಸನೆ ಬಂದಿದೆ ಅಂದರೆ ಆಗಲೇ ಬಾಯಲ್ಲಿ ನೀರು ಬರುತ್ತೆ ಎದುರಿಗೆ ಅದನ್ನು ಕಂಡಾಗಂತೂ ಬಾಯಲ್ಲಿ ನೀರು ಬಂದೇ ಬರುತ್ತೆ ಹಾಗೆ ಆ ಪದಾರ್ಥಗಳನ್ನು ನಾವು ಭೀತವಾಗಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಆ ಇಂದ್ರಿಯಗಳು ಚೈತನ್ಯದಿಂದ ಮತ್ತೆ ಸಾಧನೆಯಲ್ಲಿ ಪ್ರವೃತ್ತಿಯಾಗೋಕ್ಕೆ ಕಾರಣ ಆಗತ್ತೆ ಮೇಣನವೇ ಪ್ರಜ್ವಾಲೆ ಮೊದಲಿಗೆ ಸಣ್ಣದಾಗಿರ್ತಕ್ಕಂಥ ಬೆಂಕಿ ಸಮಿತನ್ನು ಹಾಕಿದಾಗ ಪ್ರಜ್ವಲನಾಗಿ ದಗದಗ ಅಂತ ಸ್ವಲ್ಪ ಜೋರಾಗಿ ಉರಿಲಿಕ್ಕೆ ಪ್ರಾರಂಭ ಆಯಿತು ಅದೇ ರೀತಿಯಾಗಿ ಇಂದ್ರಿಯಗಳಿಗೆ ವಿಷಯ ಪದಾರ್ಥಗಳ ಸಮ್ಮೇಳನ ಆದಾಗ ಆ ಇಂದ್ರಿಯಗಳು ಚೈತನ್ಯದಿಂದ ಮತ್ತೆ ಬೇರೆ ಕರ್ಮಗಳಲ್ಲಿ ತೊಡಗಲಿಕ್ಕೆ ಸಾಧ್ಯ ಆಗುತ್ತೆ ಕಿಡಿಗಳು ತೂಳಿದ ಆನಂದಗಳು ಸಂಯುಕ್ತಗಳನ್ನು ತುಪ್ಪದಲ್ಲಿ ಅದ್ದಿ ಅದ್ದಿ ಮತ್ತೆ ಹಾಕಿದಾಗ ಬಾಹ್ಯಯಜ್ಞದಲ್ಲಿ ಜ್ವಾಲೆಯಿಂದ ಕಿಡಿಗಳು ಸಣ್ಣ ಸಣ್ಣ ಕಿಡಿಗಳೆಲ್ಲ ಹೇಗೆ ಇದೆಯೋ ಅದೇ ರೀತಿಯಾಗಿ ವಿಷಯ ಪದಾರ್ಥಗಳನ್ನು ಉಣ್ಲಿಕ್ಕೆ ಸಿದ್ಧ ಆಗಿರ್ತಕ್ಕಂಥ ಇಂದ್ರಿಯಗಳಿಗೆ ಅವು ಸಿಕ್ಕಾಗ ಆನಂದದ ಕಿಡಿಗಳನ್ನು ಹೊರಹಾಕ್ತವೆ ಆದ್ದರಿಂದ ಆನಂದ ಅನ್ನೋದು ಬೆಂಕಿಯ ಕಿಡಿಗಳಂತೆ ಅಲ್ಪವಾಗಿರ್ತಕ್ಕಂಥದ್ದು ಕ್ಷಣಿಕ ಸುಖ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೋಬೇಕು ಬೆಂಕಿಯ ಕಿಡಿಗಳಿಗಾಗಿ ನಾವು ಯಜ್ಞ ಮಾಡಲ್ಲ ಅದೇ ರೀತಿಯಾಗಿ ಇಂದ್ರಿಯ ಸುಖಕ್ಕಾಗಿ ವಿಶೇಷ ಪದಾರ್ಥಗಳ ಸೇವನೆ ಅನ್ನೋದು ಸರಿಯಲ್ಲ ಏನಿದ್ರೂ ವಿಷಯ ಪದಾರ್ಥಗಳ ಸೇವನೆಯಿಂದ ಶಾರೀರಿಕ ಮಾನಸಿಕ ತೃಪ್ತಿ ಸಿಕ್ಕು ಶರೀರದ ಪೋಷಣೆ ಆಗಿ ಆ ಶರೀರದ ಪೋಷಣೆ ಆಗಿದ್ದರಿಂದ ಬಂದಿರತಕ್ಕಂಥ ಬಲದಿಂದ ಇನ್ನೂ ಹೆಚ್ಚಿನ ಸಾಧನೆಯಲ್ಲಿ ಜೀವ ತೊಡಗಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಆಗಬೇಕೇ ಹೊರತು ಆ ಬಲ ಮತ್ಯಾವುದೋ ಕಾರ್ಯದಲ್ಲಿ ಪರ್ಯವಸಾನ ಅನ್ನೋದು ಆಗಬಾರ್ದು ಅಂತ ಕಾಲ ಮಾತುಗಳೆಲ್ಲ ಮಂತ್ರ ಬಾಹ್ಯ ಯಜ್ಞದಲ್ಲಿ ಬೇಕಾದಷ್ಟು ಮಂತ್ರಗಳನ್ನು ಕೇಳ್ತೀವಿ ವೇದ ಮಂತ್ರಗಳನ್ನು ಈ ಅಧ್ಯಾತ್ಮ ಯಜ್ಞದಲ್ಲಿ ಮಂತ್ರ ಅಂತಂದರೆ ಯಾವುದು ಅಂದರೆ ಮಧುರವಾಗಿರ್ತಕ್ಕಂಥ ಶಬ್ದ ಸಂಗೀತ ಸುಂದರವಾಗಿರ್ತಕ್ಕಂಥ ರೂಪವನ್ನು ನೋಡೋದು ರುಚಿಕರವಾಗಿರ್ತಕ್ಕಂಥ ಪದಾರ್ಥಗಳ ಭೋಗವನ್ನು ಮಾಡೋದು ಇಷ್ಟವಾಗಿರ್ತಕ್ಕಂಥ ಒಳ್ಳೊಳ್ಳೆ ಆಲೋಚನೆಗಳು ಒಳ್ಳೆ ಸುವಾಸನ ಅನುಭೋಗ ಮಾಡೋದು ಈ ಎಲ್ಲವೂ ಕೂಡ ನಮ್ಮ ಪಂಚ ಇಂದ್ರಿಯಗಳಿಂದ ಶ್ರವಣ ನಯನ ಗ್ರಹಣ ತ್ವಕ್ ರಸ ಅಂತ ಈ ಇಂದ್ರಿಯಗಳಿಂದ ಭೋಗವನ್ನು ಮಾ ವಿಷಯ ಪದಾರ್ಥಗಳ ಭೋಗವನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಭಗವಂತನನ್ನು ಪ್ರಶಂಸನೆ ಮಾಡಬೇಕು ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಕೊಟ್ಟರು ಆ ಎಲ್ಲ ಇಂದ್ರಿಯಗಳು ಜಡಭೂತ ನಮಗೆ ಆ ಇಂದ್ರಿಯಗಳಿಂದ ಯಾವುದೇ ಪದಾರ್ಥದ ಭೋಗವನ್ನಾಗಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಥ ಕರುಣಾ ಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ ಇಂದ್ರಿಯಗಳನ್ನು ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ಕೃಷ್ಟವಾದ ವಿಷಯ ಪದಾರ್ಥಗಳನ್ನು ಕೊಟ್ಟು ಆ ಪದಾರ್ಥಗಳಿಗೂ ಇಂದ್ರಿಯಗಳಿಗೂ ಸನ್ನಿಕರ್ಷ ಅಥವಾ ಸಂಪರ್ಕವನ್ನು ಉಂಟು ಮಾಡಿ ಆ ಪದಾರ್ಥಗಳ ಭೋಗ ಮಾಡುವ ಸಾಮರ್ಥ್ಯವನ್ನು ಕೊಟ್ಟು ಆ ಪದಾರ್ಥದ ಭೋಗದಿಂದ ಆನಂದ ಉಂಟು ಆಗುವಂತೆ ಮಾಡಿದೆಯಲ್ಲ ಅನಂತ ರೂಪಗಳಿಂದ ನಮಗೆ ಎಂಥ ಕಾರುಣ್ಯವನ್ನು ಮಾಡಿದೆ ಪರಮಾತ್ಮ ಅಂತ ಅವನನ್ನು ವಿಶೇಷವಾಗಿ ನಾವು ಪ್ರಶಂಸನೆ ಮಾಡಬೇಕು ಆ ಪ್ರಶಂಸನೆ ಮಾತುಗಳೇನಿದೆಯಲ್ಲ ಅದೇ ಇಲ್ಲಿ ಮಂತ್ರಗಳು ಅಂತ ಅಪ್ರಾಸಂಗಿಕವಾಗಿರ್ತಕ್ಕಂಥ ಬೇರೆ ಮಾತುಗಳನ್ನು ಆಡಬಾರ್ದು ಹೋಮದಲ್ಲಿ ಯಾಗದಲ್ಲಿ ದೀಕ್ಷಿತನಾಗಿರ್ತಕ್ಕಂಥವನು ಲೋಕವಾರ್ತೆ ವಾರ್ತಾಲಾಪವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಗೆ ನಿಷೇಧ ಮಾಡುತ್ತೋ ಅದೇ ರೀತಿಯಾಗಿ ನಾವು ಏನೇ ಮಾತಾಡಿದರೂ ಕೂಡ ಅದು ಸರ್ವ ಮಾತುಗಳೆಲ್ಲ ಮಂತ್ರವು ಭಗವಂತನ ವಿಷಯದಲ್ಲಿ ಪರ್ಯವಸಾನ ಆಗಬೇಕು ಅವನ ಅಚಿಂತೆ ಅದ್ಭುತ ಮಹಿಮೆಯನ್ನು ಹೊಗಳುವಂತೆ ಆಗಬೇಕೆ ಹೊರತು ವ್ಯರ್ಥ ಮಾತುಗಳನ್ನು ಸರ್ವತ ಆಡಬಾರ್ದು ಈ ಅಧ್ಯಾತ್ಮ ಯಜ್ಞದಲ್ಲಿ ಅಂತ ಇದೇ ಅಧ್ಯಾತ್ಮ ಯಜ್ಞ ಅಂತ ಆತ್ಮ ಅಂದರೆ ಶರೀರ ಅಧ್ಯಾತ್ಮ ಅಂದರೆ ಶರೀರದೊಳಗೆ ಇರ್ತಕ್ಕಂಥದ್ದು ಅಂತ ಇಂತಹ ಉತ್ತಮವಾಗಿರ್ತಕ್ಕಂಥ ಅನುಸಂಧಾನ ಮಾಡಿದರೆ ಯಜ ದೇವ ಪೂಜಾ ಅಂತ ಇದೇ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಆರಾಧನೆ ಅಂತ ಆಗತ್ತೆ ಅಂತ ಆದ್ದರಿಂದ ಬಾಹ್ಯ ಯಜ್ಞದಲ್ಲಿ ಏನೆಲ್ಲ ಹೇಳ್ತೀವೋ ಆ ಎಲ್ಲವನ್ನು ಕೂಡ ನಮ್ಮ ಶರೀರದಲ್ಲೇ ಅಧ್ಯಾತ್ಮ ಯಜ್ಞದಲ್ಲೇ ಚಿಂತನೆಯನ್ನು ಮಾಡಲಿಕ್ಕೆ ಬರುತ್ತೆ ಗೋಳಕನೇ ಕುಂಡ ಇಂದ್ರಿಯಗಳೇ ಅಗ್ನಿ ಮೇಲೆ ಮೇಲೆ ಮೇಲೆ ಸಿಗ್ತಕ್ಕಂಥ ವಿಷಯ ಪದಾರ್ಥಗಳು ಇದೆಯಲ್ಲ ಅದನ್ನೇ ಸಮೀತು ಅಂತ ಆ ಸಮಿತ್ತು ಅಗ್ನಿಯಿಂದ ಉರಿಬೇಕು ಅಂತ ಆದರೆ ಗಾಳಿ ಬೇಕು ಆ ಗಾಳಿನೇ ಪ್ರಯತ್ನ ಹೊಗೆ ಯಾವುದು ಅಂದರೆ ಕಾಮವೇ ವಿಷಯ ಇಚ್ಛ ಅದೇ ಕಾಮವೇ ಇಲ್ಲಿ ಧೂಮ ಕಿಡಿಗಳು ಯಾವುದು ಅಂದರೆ ಸನ್ನಿಧಾನ ಮೇಳನವೇ ಪ್ರಜ್ವಾಲೆ ಆ ವಿಷಯ ಪದಾರ್ಥಕ್ಕೂ ಇಂದ್ರಿಯಗಳಿಗೂ ಸಮ್ಮೇಳನ ಆಗ್ತಾ ಇದೆ ಅದೇ ಪ್ರಜ್ವಾಲೆ ಅಂದರೆ ಜಗಜಗ ದಗದಗ ಉರಿತಕ್ಕಂಥ ಜ್ವಾಲೆ ಕಿಡಿಗಳು ತೂಳಿದ ಆನಂದಗಳು ಇಷ್ಟೆಲ್ಲ ಆದಾಗ ನಮಗೆ ಆನಂದ ಇದೆ ವಿಷಯ ಪದಾರ್ಥಗಳ ಭೋಗದಿಂದ ಅದೇ ಕಿಡಿಗಳು ಆ ಸಂದರ್ಭದಲ್ಲಿ ಭಗವಂತನ ಭಗವದ್ ಭಗವದ್ಭಕ್ತರ ಪ್ರಶಂಸನೆಯನ್ನು ಮಾಡ್ತೀವಲ್ಲ ಭೋಗದಿಂದ ಆನಂದ ಉಂಟಾದಾಗ ಅದೇ ಮಂತ್ರ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಅಧ್ಯಾತ್ಮ ಯಜ್ಞ ಅಂತ ನಮ್ಮ ಶರೀರದಲ್ಲೇ ಬಾಹ್ಯ ಯಜ್ಞದಲ್ಲಿ ಏನೆಲ್ಲ ಮಾಡ್ತೀವೋ ಬಾಹ್ಯ ಪರಿಕರಗಳಿಂದ ಅದನ್ನು ಅಲ್ಲಿ ಯಜ್ಞ ನಡಿಬೇಕು ಬಾಹ್ಯ ಯಜ್ಞ ಅಂತಾದರೆ ಅಲ್ಲಿ ಉದ್ಗಾತ್ರು ಹೋತ್ರು ಹೀಗೆಲ್ಲ ತುಂಬ ಜನ ಬೇಕು ಮತ್ತು ಹವಿಸು ಬೇರೆ ಬೇರೆ ಪದಾರ್ಥಗಳೆಲ್ಲ ಬೇಕು ಇಲ್ಲಿ ಏನೂ ಇಲ್ಲ ಈ ಶರೀರದಲ್ಲಿ ಯಾವ ಪದಾರ್ಥಗಳ ಖರ್ಚಿಲ್ಲ ಅಕ್ಲಿಷ್ಟ ಕಾರ್ಯಣಃ ಅಂತ ಏನೂ ಕಷ್ಟ ಇಲ್ಲ ಬೆಳಗಿನಿಂದ ರಾತ್ರಿವರೆಗೆ ಜಾಗೃತಾವಸ್ಥೆಯಲ್ಲಿ ಎಷ್ಟು ಕಾಲ ಇರ್ತೀವೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ವಿಷಯ ಪದಾರ್ಥಗಳ ಭೋಗ ಅನ್ನೋದು ನಿರಂತರವಾಗಿ ನಡೀತಾ ಇದೆ ಆ ವಿಷಯ ಪದಾರ್ಥಗಳ ಭೋಗವನ್ನೇ ಯಜ್ಞ ಅಂತ ಅನುಸಂಧಾನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಅಧ್ಯಾತ್ಮ ಯಜ್ಞ ಅಂತ ಅದಕ್ಕೆ ಮೆರುಗನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಮೋಕ್ಷ ಅನ್ನೋ ಫಲವನ್ನೇ ಕೊಡ್ತಾನೆ ಭಗವಂತ ಅದರಿಂದ ಹದಿನಾಲ್ಕು ಲೋಕಗಳಲ್ಲಿ ವಿಚಾರ ಮಾಡಿದರೂ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಪೂಜೆ ಸದುಪಾಯ ಅನ್ನೋದು ಯಾವ ಶಾಸ್ತ್ರದಲ್ಲೂ ಇಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಶ್ರೀಕೃಷ್ಣ ಅರ್ಪಣೆ